ಯುಧಿಷ್ಠಿರ ಸಪ್ಪೆಯಾಗಿ ಕೂತಿದ್ದಾನೆ ಸಭೆಯಲ್ಲಿ ಉಳಿದ ನಾಲ್ವರು ಪಾಂಡವರು ಚಕಾರ ಎತ್ತೋದಿಲ್ಲ ಭೀಷ್ಮ ದ್ರೋಣರು ದ್ರೌಪದಿಯನ್ನು ಒಡ್ಡುವಾಗ ಹಾ ಹಾ ಹಾ ಅಯ್ಯೋ ಕಷ್ಟವೇ ಧಿಕ್ ಅಂತ ಹೇಳಿದರೆ ಹೊರತು ಇದರಿದ್ದ ಸೂಕ್ಷ್ಮವನ್ನು ಬಗೆಹರಿಸಲಿಲ್ಲ ಇದು ತಪ್ಪು ಸರಿ ಅಂತ ಒಂದು ಮಾತನ್ನು ಹೇಳಲಿಲ್ಲ ಸಭೆಯಲ್ಲಿ ಮಾತಾಡ್ತಿದ್ದವನು ಇದರ ಒಬ್ಬನೇ ಆದರೆ ಅವನ ಬಾಯಿ ಬಾತಿಗೆ ಅವನ ಬಾತಿ ಬಾಯಿ ಮಾತಿಗೆ ಒಂದು ಕವಡೆ ಕಾಸು ಬೆಲೆ ಇರಲಿಲ್ಲ ಆ ಜಾಗದಲ್ಲಿ ದುರ್ಯೋಧನ ಆಡಿದ್ದೆ ಆಟ ಮಾಡಿದ್ದೆ ಮಾಟ ಶಕುನಿ ಇವನು ಸೇರಿಕೊಂಡು ಎಷ್ಟೊಂದು ನೀಚ ವಂಚನೆಯಿಂದ ಗೆದ್ದು ಬಿಟ್ಟಿದ್ದಾರೆ द्रौपदी हेताळे एवं नूनं व्यदधाति संविधात स्पर्शाबुभौ स्पृशतो वृद्धबालौ धर्मन्त्वेकं परमं प्राहलोके स न शमं धास्यति गोप्यमानः सोऽयं धर्मो मात्यगाति कौरवान्वयी सभ्यान् गत्वा पृच्छधर्म्यं वचो मे ते मां ब्रूयुः निश्चितं तत्करिष्ये ಧರ್ಮಾತ್ಮಾನೋ ನೀತಿಮಂತೋ ವರಿಷ್ಠ ಏನು ಅದ್ಭುತವಾದ ವಾಕ್ಯಗಳು ದ್ರೌಪದಿಯ ವಾಕ್ಯ ಸ್ಪರ್ಶಾವು ಭವ ಸ್ಪೃಶತೋ ವೃದ್ಧ ಬಾಲವು ಸುಖ ದುಃಖಾದಿ ಭಾವಗಳು ಬಾಲಕನಿಗೂ ಬರುತ್ತದೆ ವೃದ್ಧನಿಗೂ ಬರುತ್ತದೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಭಗವದ್ಗೀತೆಯಲ್ಲಿ ಕೃಷ್ಣ ಈ ಸುಖ ದುಃಖಾದಿ ಅನುಭವಗಳು ಶೀತೋಷ್ಣಾದಿ ಭಾವಗಳು ಜಯಾಪಜಯ ಭಾವಗಳು ಲಾಭಾಲಾಭ ಭಾವಗಳು ಇದು ಬಂತು ಹೋಯಿತು ಆಯಿತು ಸುಖ ದುಃಖ ಯಾರನ್ನೂ ಬಿಟ್ಟಿಲ್ಲ ಬಾಲಕನಿಗೂ ಬರುತ್ತೆ ಮನುಷ್ಯನಾದವನಿಗೆಲ್ರಿಗೂ ಬರುತ್ತೆ ಅದನ್ನು ಗೆಲ್ಲಬೇಕು ಅಂತ ಅಲ್ಲಿ ಹೇಳಿದ ಇಲ್ಲಿ ದ್ರೌಪದಿ ಹೇಳ್ತಾಳೆ ಆಯಿತು ನನ್ನ ಯಜಮಾನರು ಸೋತಿರ್ಬೋದು ನಾ ಇಲ್ಲ ಅಂತ ಹೇಳೋದಿಲ್ಲ ಧರ್ಮಂತ್ವೇಕಂ ಪರಮಂ ಪ್ರಾಹ ಲೋಕೆ ಗಟ್ಟಿಯಾಗಿ ನಿಲ್ಲುವುದು ಧರ್ಮ ಒಂದೇ ಸುಖ ದುಃಖಾದಿ ಭಾವಗಳು ಬರ್ತವೆ ಹೋಗುತ್ತೆ ಐದು ನಿಮಿಷದಲ್ಲಿ ಸುಖ ಬರ್ತದೆ ಐದು ನಿಮಿಷದಲ್ಲಿ ದುಃಖ ಬರುತ್ತೆ ದೊಡ್ಡ ದೊಡ್ಡ ಊರುಗಳಲ್ಲಿ ಕರೆಂಟ್ ಬರುವ ಹಾಗೆ ಹೋಗುವ ಹಾಗೆ ಮಳೆ ಬರ್ತದೆ ಮಳೆ ನಿಲ್ತದೆ ಸನಶ್ಯಮಂ ಧಾಸ್ತತಿ ಗೋಪ್ಯಮಾನ ಧರ್ಮವನ್ನು ಕಾಪಾಡಿಕೊಂಡ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಸೋಯಂ ಧರ್ಮೋ ಮಾತ್ಯಗಾತ್ ಕೌರವ ಅನ್ವಯಿ ಸಭೆಯಲ್ಲಿ ಧರ್ಮವನ್ನು ಕೌರವರು ಬಿಟ್ಟು ಹೋಗಬಾರದು ಕುರುವಂಶ ಅಂದರೆ ನಾವು ಸೇರಿದ್ದೇವೆ ಅದರಲ್ಲಿ ಪಾಂಡುಪುತ್ರರು ದುರ್ಯೋಧನಾದಿಗಳು ಕೂಡ ಧರ್ಮವು ನಮ್ಮನ್ನು ಬಿಟ್ಟು ಹೋದರೆ ಕುಲನಾಶವಾಗತ್ತೆ ಸಭ್ಯಾನ್ ಗತ್ವ ಪೃಜ್ಜಧರ್ಮ್ಯಂ ವಚೋ ಮೇ ಸಭೆಯಲ್ಲಿ ಕೂತಿದ್ದಲ್ಲ ಭೀಷ್ಮ ದ್ರೋಣರು ಇನ್ನೂ ಧರ್ಮ ತಿಳಿದವರು ಅವರನ್ನು ಹೋಗಿ ಕೇಳೆಯಾ ಪ್ರಾತಿಕಾಮಿ ನನ್ನ ಯಜಮಾನ ತನ್ನನ್ನು ಸೋತ ಮೇಲೆ ಜೂಜಾಡುವುದಕ್ಕೂ ಒಂದು ಧರ್ಮ ಬೇಕಲ್ಲ ಅದರಲ್ಲಿಯೂ ಕೆಲವು ನಿಯಮಗಳು ಬೇಕಲ್ಲ ನನ್ನ ನಿಟ್ಟು ಸೋತದ್ದು ಸರಿಯೋ ಎಂಬುದಾಗಿ ತೇಮಾಂ ನಿಶ್ಚಿತಂ ತೆಗೆದುಕರಿಷ್ಯೆ ಅವರು ನಿಶ್ಚಯ ಮಾಡಿ ಹೇಳಲಿ ಧರ್ಮಾತ್ಮಾನೋ ನೀತಿವಂತೋ ವರಿಷ್ಠ ಇಲ್ಲಿಯೇ ತಪ್ಪಿದಳು ಇನ್ನು ವಿಶ್ವಾಸ ಇಟ್ಕೊಂಡಿದ್ದಾಳೆ ಭೀಷ್ಮ ಧರ್ಮವನ್ನು ಹೇಳಬಹುದು ದ್ರೋಣ ಧರ್ಮವನ್ನು ಹೇಳ್ಬೋದು ಭೂರಿಶ್ರವ ಹೇಳ್ಬೋದು ಅಶ್ವತ್ಥಾಮ ಹೇಳ್ಬೋದು ಕೃಪಾಚಾರ್ಯ ಹೇಳ್ಬೋದು ಒಂದು ಸಮಾಜದಲ್ಲಿ ರಾಜಕಾರಣದಲ್ಲಿ ತಪ್ಪುಗಳು ನಡೆದರೂ ಕೋರ್ಟ್ಗಳು ತೀರ್ಮಾನ ಕೊಡ್ತವೆ ನ್ಯಾಯವಿದ್ರು ಅಂತಿರ್ತಾರೆ ನಿಷ್ಪಕ್ಷಪಾತರಾದಂಥ ಋಷಿಮುನಿಗಳಂತೆ ಮಠಾಧಿಪತಿಗಳಿರ್ತಾರೆ ಯಾರಿಗೂ ಖಬರ್ ಖೇರ್ ಮಾಡದೇ ಇರುವಂಥ ದುಷ್ಟರು ಬಂದರೆ ಸ್ವಾಮಿ ಏನು ಮತ್ತೊಬ್ಬನೇ ಎಲ್ಲವನ್ನ ಗಾಳಿ ತೋರಿಬಿಡುವಂತೆ ಒಂದು ಇಡೀ ರಾಷ್ಟ್ರದಲ್ಲಿ ಧರ್ಮವನ್ನು ಆಳುವರು ತೂರಿಬಿಟ್ರು ಕೊಳಚೆಯಲ್ಲಿ ಹಾಕಿಬಿಟ್ರು ಆದರೆ ದ್ರೌಪದಿ ಆಶೆ ಇಟ್ಕೊಂಡಿದ್ದಾಳೆ ಅವರನ್ನು ಹೋಗಿ ಕೇಳಯ್ಯ ಅವರೇನು ಹೇಳ್ತಾರೆ ಎಂದಾಗ ಅವನು ಹಾಗೆಯೇ ಬಂದು ಸಭೆಯಲ್ಲಿ ಹೇಳಿದ ಪ್ರಾತಿಕಾಮಿ ಯುಧಿಷ್ಠರ ಯುಧಿಷ್ಠರ ಏನು ಮಾಡಿದ ಅದಕ್ಕೆ ಉತ್ತರ ಏನು ಕೊಟ್ಟ ದ್ರೌಪದ್ಯಾ ಸಮ್ಮತಂ ದೂತಂ ಪ್ರಾಹಿಣೋದ್ಭರತರ್ಷಭ ಏಕವಸ್ತ್ರ ತ್ವದೋ ಇದು ಆಶ್ಚರ್ಯವಾಗುತ್ತೆ ಧರ್ಮರಾಜ ಹೇಳಿದನೇ ನಂಬುದ ನಂಬೋದಕ್ಕಾಗೋದಿಲ್ಲ ಇದೆಲ್ಲ ನಮ್ಮ ದೇಶೀಯ ಭಾಷೆಗಳ ಭಾರತದಲ್ಲಿ ಬಂದಿಲ್ಲ ಏ ಪ್ರಾತಿಕಾಮಿ ನೀನೇ ಹೋಗಿ ಹೇಳು ದ್ರೌಪದಿಗೆ ಎಲ್ಲ ದ್ರೌಪದಿ ನಾನು ಸೋತಿದ್ದೇನೆಯೋ ಇಲ್ಲವೋ ಅದು ನೀನು ಇಲ್ಲೇ ಬಂದು ಕೇಳು ಪ್ರಶ್ನೆಯನ್ನು ಏಕವಸ್ತ್ರ ತ್ವಧೋನೀವೀ ಒಂಟಿ ವಸ್ತ್ರವನ್ನು ಹುಟ್ಟಿದ್ದೀಯೇ ರಜಸ್ವಲಯಾದ ಸ್ತ್ರೀಯರು ಕಚ್ಚೆ ಹಾಕುವ ಹಾಗಿರಲಿಲ್ಲ ಅದೋ ನೀವಿ ರೋದಮಾನ ರಜಸ್ವಲ ಕಣ್ಣೀರು ಹಾಕ್ತಾ ನೀನೇ ಸಭೆಗೆ ಬಾ ರಜಸ್ವಲಯದವರು ಅಂದರೆ ಮುಟ್ಟಾದವರು ಪವಿತ್ರ ಸ್ಥಾನಗಳಿಗೆ ಹೋಗಬಾರ್ದು ಅಂತ ಧರ್ಮಶಾಸ್ತ್ರ ದೇವಸ್ಥಾನಕ್ಕೆ ಬರಬಾರ್ದು ಮಠಗಳಿಗೆ ಬರಬಾರ್ದು ರಾಜರ ಆಸ್ಥಾನಗಳಿಗೆ ಬರಬಾರ್ದು ಇವತ್ತು ಅವರೇ ಕರೀತಾ ಇದ್ದಾರೆ ನಿನ್ನನ್ನು ಏನಾದರೂ ಪರವಾಗಿಲ್ಲ ನೀನೇ ಒಂದು ಹೆಜ್ಜೆ ಬಾ ಇಲ್ಲಿ ಬಂದು ಸಭೆಯಲ್ಲಿ ಹಿರಿಯರು ಯಾರಿದ್ದಾರೆ ಅವರನ್ನು ನೀನೇ ಕೇಳು ನೀನು ಪರೋಕ್ಷದಲ್ಲಿ ಕೇಳಿದರೆ ನಿನ್ನ ಮಾತಿಗೆ ಬೆಲೆ ಕೊಡ್ತಾ ಇದೆಯೋ ಇಲ್ವೋ ನಿನ್ನ ಸ್ಥಿತಿಯನ್ನು ನೋಡಿಯಾದರೂ <coughs> ಅವರು ಮನಸ್ಸು ಕರಗಬಹುದು ಸಭ್ಯ ಸರ್ವೇ ನಿನಿಂದೇ ರನ್ನಿ ಮನೋಭಿ ಧೃತರಾಷ್ಟ್ರಜಂ ಈ ಧೃತರಾಷ್ಟ್ರನ ಮಗನನ್ನು ಸಭೆಯಲ್ಲಿದ್ದ ಹಿರಿಯರು ಆಗಲಾದರೂ ಎದ್ದು ನಿಂತು ಬಾಯಿ ತುಂಬ ಬೈಯಲಿ ಇದು ತಪ್ಪು ಇದು ಮೋಸ ಅಂತ ಹೇಳಲಿ ಅಂದರೆ ಧರ್ಮರಾಜನಿಗೆ ಇದೆಲ್ಲ ಮೋಸ ಅಂತ ಗೊತ್ತು ಅವನ ಅಭಿಪ್ರಾಯವನ್ನು ಸಮರ್ಥಿಸುವವರು ಒಬ್ಬರೂ ಇಲ್ಲ ಆ ಸಭೆಯಲ್ಲಿ ನೀನೇ ಬಂದು ಹೇಳು ಯವೈತಾಂ ಆನೆಯ ಪ್ರಾತಿಕಾಮಿನ್ನಿ ಪ್ರತ್ಯಕ್ಷಮಸ್ಯ ಕೊರವೋ ಬ್ರುವಂತು ಇದನ್ನು ಕೇಳಿ ದುರ್ಯೋಧನ ಹೇಳಿದ ನೀನು ಹೋಗಿ ಹೇಳಿ ಅವಳು ಬರುವುದು ಧರ್ಮರಾಜನ ಅಪ್ಪಣೆ ಅಂತ ಬರೋದು ಬೇಡ ನಾವೇ ಗೆದ್ದಿದ್ದೇವೆ ನೀನು ಹೋಗಿ ಅವಳು ನಡ್ಕೊಂಡು ಬಾಯಿ ಸಭೆಯಲ್ಲಿ ಅಂತ ಹೇಳಿದ ಅವನು ಹೆದರಿದ ಪ್ರಾತಿಕಾಮಿ ದ್ರೌಪದಿನ ಹೇಗೆ ಮುಟ್ಟುವುದು ಎಲ್ಲಿ ಸುಟ್ಟುಬಿಡ್ತಾಳೆಯೋ ಅಂತ ಆಗ ದುರ್ಯೋಧನ ತನ್ನ ತಮ್ಮನಿಗೆ ಹೇಳಿದ ದುಶಾಸನ ಏ ಮಸೂತ ಪುತ್ರೋ ವೃಕೋದರಾತ್ ಉದ್ವಿಜತೆ ಅಲ್ಪಚೇತ ಈ ಪ್ರಾತಿಕಾಮಿಗೆ ಭೀಮನ ಮುಖ ನೋಡಿ ಭಯವಾಗಿದೆ ಅಂತ ಕಾಣುತ್ತೆ ಅಲ್ಲಿ ಹೊಡೆದು ಕೊಂದುಬಿಡ್ತಾನೆಯೋ ಅಂತ ಸ್ವಯಂ ಪ್ರಗೃಹ್ಯ ಆನೆಯ ಯಾಜ್ಞಸೇನೀ ಕಿಂತೆ ಕರಿಷ್ಯಂತಿ ಅವಶಾಹ ಸಪತ್ನಾಹ ನಮ್ಮ ಶತ್ರುಗಳು ಈ ಪಾಂಡವರು ಅವಶಃ ಈಗ ದಾಸರಾಗಿದ್ದಾರೆ ನಮಗೇನು ಮಾಡ್ತಾರೆ ನಮ್ಮನ್ನು ಕೇಳಿದೆ ಕತ್ತಿ ಎತ್ತೋ ಹಾಗಿಲ್ಲ ಗದೆ ಎತ್ತೋ ಹಾಗಿಲ್ಲ ವಿಲ್ಲೆತ್ತೋ ಹಾಗಿಲ್ಲ ನಾವು ನೋಡೇ ಬಿಡ್ತಿ ಏನು ಮಾಡ್ತಾರೆ ಹೋಗೋ ತಮ್ಮ ನೀನು ಹೇಳ್ಕೊಂಡು ಬಾ ಅಂತ ಹೇಳಿದ ಕೂಡಲೇ ಇಷ್ಟು ಅಪ್ಪಣೆ ಸಾಕು ಅಂತ ಕಾಯ್ಕೊಂಡು ಕೂತಿದ್ದವನು ಬಿಚ್ಚು ತಲೆಯ ರಾಕ್ಷಸರಂತೆ ಕಾಣ್ತಾ ಇದ್ದವನು ಅವನು ನೇರವಾಗಿ ಹೋಗಿ ದ್ರೌಪದಿಯಲ್ಲಿ ಎಳ್ಕೊಂಡು ಬರ್ತಾನೆ ಮತ್ತು ಮತ್ತೆ ಸಂವಾದ ನಡೆಯುತ್ತೆ ಇನ್ನು ಒಂದು ಪದ್ಯದಲ್ಲಿ ಬರೆದಿದ್ದಾರೆ ಚಂಪು ಭಾರತಕಾರರು ಘಟಿ ಬಹುಪತಿ ಬಹುಪತಿವಧೂಟೀ ದೃಪದಜ ಪರಾಕೀಂ ತಾಂ ಆನೆಯ ಪರಿಷದಿ ಇತ್ಯಗ್ರಜಗಿರಂ ಹರನ್ ದ್ವೈತೀಕಃ ಸುಬಲತನಯ ಸುಗುಣುಷು ಜವಾತ್ ಸಮುತ್ತಸ್ಥೌ ಸಾಕ್ಷಾತ್ ಅವನಿ ಮಮತೀರ್ಣೋ ಯಮ ಇವ ಘಟಿ ನೋ ಭೂತ್ ಘಟಿ ಚೇಟಿ ಅಂದರೆ ಅನೇಕ ಪತಿಯರನ್ನು ಮಾಡಿಕೊಂಡ ಒಬ್ಬ ಸೂಳೆಗೆ ಹೆಸರು ಸಂಸ್ಕೃತದಲ್ಲಿ ಭಾಳ ವಿಚಿತ್ರವಾದ ಶಬ್ದ ದ್ರೌಪದಿ ಐವರು ಕಂಡರನ್ನು ಮಾಡಿಕೊಂಡ ಮೇಲೆ ಶಾಸ್ತ್ರೀಯ ಆದಾಗಲ್ಲವೇ ಅವಳಿಗೆಷ್ಟು ಬಾಯಿ ಮಾತು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಘಟಿ ಚಟಿ ನೋಭೂತ್ ಬಹುಪತಿ ವಧೂಟಿ ದೃಪದಜ ವರಾಕೀಂ ತಾಮ್ ನಯ ವರಾಕೀಂದ್ರ ನಾಗರಿಕ ಸ್ತ್ರೀ ಎಷ್ಟು ದಿಟ್ಟತ್ರ ಅವಳಿಗೆ ಕರ್ಕೊಂಬಾರೋ ಪರಿಷದಿ ಅಗ್ರಜಗಿರಂ ತನ್ನ ಅಣ್ಣನಾದ ದುರ್ಯೋಧನ ಮಾತನ್ನು ಕೇಳಿ ಹರನ್ ದ್ವೈತೀಕಃ ಸುಬಲತನಯ ಗಾಂಧಾರ ಗಾಂಧಾರಿಯ ಮಕ್ಕಳಲ್ಲಿ ಎರಡನೇವನು ದ್ವೈತಿ ಈಕಃ ದುಶಾಸನ ಜವಾತಿ ಸಮುತ್ತಸ್ಥವು ಅತ್ಯಂತ ವೇಗದ ಕೆದ್ದ ಹಾಗೆ ಸಾಕ್ಷಾತ್ ಅವನಿ ಮಮತೀರ್ಣೋ ಯಮ ಇವ ಭೂಮಿಗೆ ಯಮನೇ ಬಂದು ಬಿಟ್ನೋ ಎಂಬುವಂತೆ ಮೇಲಕ್ಕೆ ಎದ್ದಿದ್ದಾನೆ ಒಂದೇ ಸಮವಾಗಿ ಓಡಿದ್ದಾನೆ ಪಾಂಚಾಲಿ ಕೂತು ಜಾಗಕ್ಕೆ ಅನಿರೀಕ್ಷಿತವಾಗಿ ಇವನನ್ನು ಕಂಡು ಅಕ್ಕಪಕ್ಕದಲ್ಲಿದ್ದವಲ್ಲ ಬೆದರಿದರು ಒಬ್ಬರಿಬ್ಬರು ಧೈರ್ಯ ಮಾಡಿ ಇವನು ರಾಜ್ಕುಮಾರನಾದ್ರಿಂದ ರಾಜ್ಕುಮಾರ ನಮ್ಮ ಒಡತಿ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆಗೆ ಉತ್ತರ ತರೋದು ಬಿಟ್ಟು ರಭಸದಿಂದ ದನ ನುಗ್ಗಿದ ನುಗ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ ಅವ್ರನ್ನೆಲ್ಲ ಕೊಂದು ಹಾಕಿದ್ದಾನೆ ದುಷ್ಟ ಒಳಕ್ಕೆ ನುಗ್ಗಿದ ಬಿಡುಗಣ್ಣನ್ನು ಬಿಟ್ಟುಕೊಂಡು ಕೆಂಡಗಣ್ಣಿನಿಂದ ದ್ರೌಪದಿಯನ್ನು ಕುರಿತು ಹೇಳ್ತಾನೆ ಎಲ್ಲ ತೊತ್ತೆ ನಿನಗೆಷ್ಟು ಸೊಕ್ಕು ಏ ಹೇ ಹಿ ಪಾಂಚಾಲಿ ಜಿತಾಸಿ ಕೃಷ್ಣೇ ದುರ್ಯೋಧನಂ ಪಶ್ಯ ವಿಮುಕ್ತ ಲಜ್ಜಾ ಲಜ್ಜೆಯನ್ನು ಬಿಡು ಐವರು ಗಂಡಂದರನ್ನು ಮಾಡಿಕೊಂಡವಳಿಗೆ ನಾರನೇ ಗಂಡನ ನೋಡುವುದರಲ್ಲಿ ಏನು ತಪ್ಪಿದೆ ಹೇ ಏಹಿ ಸುಮ್ಮನೆ ನನ್ನ ಹಿಂದೆ ಬಂದು ಬಿಡು ಎಲ್ಲ ಸರ್ವನಾಶವಾಯಿತು ನಿಮ್ಮ ಯಜಮಾನರಿಗೆ ಕುರೂನ್ ಭಜಸ್ವ ಆ ನೇತ್ರೆ ಸುಂದರವಾದ ಕಣ್ಣುಳ್ಳವಳೆ ಇನ್ಮೇಲೆ ನಿನಗೆ ನನ್ನ ಅಣ್ಣಂದ್ರೆ ನನ್ನ ಅಣ್ಣ ತಮ್ಮಂದ್ರೆ ಗತಿ ಕುರುವನ್ಭಜಸ್ವ ಪತ್ರ ನೇತ್ರೇ ಧರ್ಮೇಣ ಲಬ್ಧಾಶಿ ಸಭಾಂಪರೈಹಿ ಧರ್ಮ ಮಾರ್ಗದಲ್ಲಿ ನನ್ನ ಅಣ್ಣ ನಿನ್ನನ್ನು ಗೆದ್ದಿದ್ದಾನೆ ಜೋಜೆಂಬುದು ಪರಮಧರ್ಮ ಜೋಜಿನಲ್ಲಿ ಮೋಸವಿಲ್ಲ ಅವನು ಪಣ ಒಡ್ಡಿದ ಬೇಡ ಅಂತ ಅನ್ಬೋದಾಗಿತ್ತು ಒಡ್ಡಿದ ಮೇಲೆ ದಾಳ ತನ್ನಷ್ಟು ತಾನೇ ಉರುಳಿತು ಹೇಳಿದ ಕರವನ್ನು ಕೊಟ್ಟಿತು ಮುಗಿತು ನಿನ್ನ ಗಂಡ ನೀನು ಸೋತಿದ್ದಾನೆ ಧರ್ಮದಿಂದ ಈಗ ನೀನು ನಮ್ಮ ವಶದಲ್ಲಿದ್ದೀಯೆ ಅಂತ ಅಧರ್ಮವನ್ನು ಧರ್ಮ ಎಂಬುದಾಗಿ ಹೇಳ್ತಾ ಇದ್ದಾನೆ ಇಲ್ಲಿಯೇ ಕೂತಿರೋದು ಧರ್ಮ ಸೂಕ್ಷ್ಮ ಒಡ್ಡಿದ್ದು ಧರ್ಮವೇ ಗೆದ್ದಿದ್ದು ಧರ್ಮವೇ ಅಂತ ದ್ರೌಪದಿ ಪ್ರಶ್ನೆ ಇವನು ಇಲ್ಲೇ ನಿರ್ಣಯ ಹೇಳ್ತಾ ಇದ್ದಾನೆ ಇವತ್ತು ರಾಜಕಾರಣದಲ್ಲಿಯೂ ಹೀಗೆ ಈ ಸರಿಯೇ ತಪ್ಪೇ ಒಂದು ವಿಷಯ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಲಿ ಚರ್ಚೆ ಬರುತ್ತೆ ಸ್ಪೀಕರ್ ಅಂತ ಒಬ್ಬರು ಇರ್ತಾರೆ ನಿರ್ಣಯ ಅಂತ ಕೇಳಬೇಕು ಆ ನಿರ್ಣಯ ಕೊಡುವುದಕ್ಕೆ ಮುಂಚೆ ಆ ಪಕ್ಷದಲ್ಲಿ ಜಗ್ಗಾಟ ಮಾಡಿ ಮಾಡಿ ನಾವು ಹೇಳಿ ಸರಿ ನಾವು ಹೇಳಿ ಸರಿ ನಾವು ಹೇಳಿ ಸರಿ ಎಷ್ಟೋ ಸಲ ಸ್ಪೀಕರ್ ಹೇಳಿದ್ದು ನಿರ್ಣಯ ಆಗುವುದಿಲ್ಲ ಸರಿ ಇರುವುದಿಲ್ಲ ಧರ್ಮವನ್ನು ತಿಳಿದಾಮನಾಗಿರಬೇಕು ಅವನು ಒಂದು ಕಡೆ ಪಕ್ಷಪಾತವನ್ನು ಮಾಡಿದರೆ ಆಗ ರಾಜ್ಯ ರಾಷ್ಟ್ರ ಉರಿದು ಬೂದಿಯಾಗ್ತದೆ ಇದೆಲ್ಲ ಅನುಭೂತಲ್ಲಿ ನೋಡಿದ್ದೇವೆ ಚರಿತ್ರೆಯಲ್ಲಿ ನ್ಯಾಯವಾದಿ ಇರಬೇಕು ಸ್ಪೀಕರ್ ಅನಿಸಿಕೊಂಡವನು ಈ ಸಭೆಯಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಧೃತರಾಷ್ಟ್ರ ಕೂತಿದ್ದಾನೆ ಅವನಿಗೆ ಅನುಮೋದನೆ ಮಾಡುವುದು ಈ ಕಡೆಯಲ್ಲಿ ಭೀಷ್ಮ ಆ ಕಡೆಯಲ್ಲಿ ದ್ರೋಣ ಎಲ್ಲ ನೋಡ್ತಾ ಇದ್ದಾರೆ ಒಬ್ಬರು ಉತ್ತರವನ್ನು ಕೊಡಲಿಲ್ಲ ಇನ್ನೂ ಪ್ರಮಾದವಾದ ಅನರ್ಥ ಮುಂದೆ ಕಾರ್ತಿದೆ ಆಗ ದ್ರೌಪದಿ ಅವನನ್ನು ನೋಡಿದಳು ತತಃ ಸುಧರ್ಮನಾ ಸಹ ವಿವರ್ಣಮಾಮೃಜ್ಯಮುಖಂ ಕರೇಣ ಆರ್ತ ಪ್ರದುದ್ರಾವಯತಃ ಸ್ತ್ರೀಯಸ್ಥ ವೃದ್ಧಸ್ಯ ರಾಜ್ಞ ಕುರುಪುಂಗವಸ್ಯ ಅಂತರ್ಗ್ರಹಕ್ಕೆ ಒಂದು ರೂಮ್ ಹಿಂದಕ್ಕೆ ಹೋದ್ಲು ದ್ರೌಪದಿ ತನ್ನ ಮನಸ್ಸಿನ ದುಗುಡ ಯಾರಿಗೆ ಹೇಳಿಕೊಳ್ಳೋದು ಹೇಳಬೇಕು ಭಾವಮಯದ ನಡೆಗಳು ಹಾಗಿಲ್ಲ ಒಳಕ್ಕೆ ಹೋಗಿದ್ದಾಳೆ ಅಲ್ಲಿಗೆ ನುಗ್ಗಿದ ದುಷ್ಟ ಬಾಲ್ ನಾ ಕರೆದ್ರೆ ಒಳಗೆ ನುಗ್ತಾ ಇದೆಯಲ್ಲ ಅಂಥೇಳಿ ಆಗ ದ್ರೌಪದಿ ಹೇಳ್ತಾಳೆ ನೀ ಭಾವಮೈದ ಸಲಿಗೆ ಇದೆ ನನ್ನನ್ನು ಈ ಸ್ಥಿತಿಯಲ್ಲಿ ನನ್ನ ಯಜಮಾನರು ನೋಡೋ ಹಾಗಿಲ್ಲ ಶಾಸ್ತ್ರ ಪ್ರಕಾರ ನೀ ನೋಡಿದರೆ ತಪ್ಪಿಲ್ಲ ಆ ಹೋಗಿ ಪ್ರಶ್ನೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿಸ್ಕೊಂಬ ಉತ್ತರ ಕೊಟ್ಟ ಕೂಡಲೇ ಬಂದು ಬಿಡ್ತೇನೆ ಅಂತ ಹೇಳಿದಾಗಿ ಅವನಿಗೆ ತುಂಬ ಕೋಪ ಬಂದುಬಿಡ್ತು ಹೇಳಿದ್ದೇ ಹೇಳ್ತಾ ಇದ್ದಿ ಎಷ್ಟು ನಿಗಿದಿಟ್ಟತನ ತಥೋಜವೇನ ಅಭಿಸಸಾರ ರೋಷಾತ್ ದುಶ್ಯಾಸನ ಹಾತಾಂ अभिघर्जमानः दीर्घेषु नीलेषु अथ च ऊर्मिमत्सु जग्राहकेशेषु नरेन्द्रपत्नीं हे राजसूयावभृते जलेन महाकृतौ मन्त्रपूतेरसिक्ताः ते पाण्डवानां परिभूय वीर्यं बलात् धृतराष्ट्रजेन सतां पराकृष्य सभासमीपम् आनीय कृष्णाम् अतिदीर्घकेशीम् ದುಶ್ಯಾಸನೋ ನಾಥವತಿ ಮನಾಥವತೆ ಚಕರ್ಷವಾಯು ಕದಲಿ ಬಿವಾರ್ತಾಂ ಈ ಭಾಗವನ್ನು ಓದುವುದಕ್ಕೆ ಮನಸ್ಸಿಗೆ ತುಂಬ ದುಃಖವಾಗುತ್ತೆ ತಥೋ ಜವೇನ ಅತ್ಯಂತ ವೇಗದಿಂದ ಅವಳ ಮೇಲೆ ಹಾದಿದ್ದಾನೆ ಒಂದು ಹುಲಿ ಹಬ್ಬುಲಿಯಾದದ್ದು ಜಿಂಕೆ ಮೇಲೆ ಬೀಳುವಂತೆ ದುಶ್ಯಾಸನ ತಾಂ ಅಭಿಗರ್ಜಮಾನಃ ಕೋಪದಿಂದ ಬಾಯಲ್ಲಿ ಗರ್ಜನೆ ಮಾಡ್ತಾ ಇದ್ದಾನೆ ದೀರ್ಘೇಶು ನೀಲೇಶು ಅಥಚ ಊರ್ಮೆ ಮತ್ಸು ಮುಂಗುರುಳುಗಳು ನದಿಯಲ್ಲಿ ಸಮುದ್ರದಲ್ಲಿ ತೆರೆಗಳು ಹೇಳುವಂತೆ ಅಲೆ ಅಲೆಯಾಗಿದ್ದಂಥ ಅಲಕವನ್ನು ಆ ಮುಂಗುರುಳನ್ನು ತಲೆಯನ್ನು ನೀಳವಾದ ಕೇಶರಾಶಿಯನ್ನು ಜುಟ್ಟನ್ನು ಹಿಡಿದು ಜಳಿತ ಜಗ್ರಾಹ ಕೇಶೇಶು ನರೇಂದ್ರ ಪತ್ನಿ ಒಬ್ಬ ಚಕ್ರವರ್ತಿನಿಗೆ ದುಸ್ಥಿತಿ ಮಹಾಭಾರತದಲ್ಲಿ ತಾವು ಯೋಚನೆ ಮಾಡಿಕೊಳ್ಳಿ ಒಬ್ಬ ಚಕ್ರವರ್ತಿನಿಗೆ ಪಟ್ಟಾಭಿಷಿಕ್ತಳಾದವಳಿಗೆ ದುರ್ಯೋಧನ ರಾಜ್ಯದಲ್ಲಿ ಈ ಸ್ಥಿತಿ ಇದ್ದರೆ ಇನ್ನು ಯಾವ ಸ್ತ್ರೀಯರ್ಮಾನ ಅಲ್ಲಿ ಕ್ಷೇಮವಾಗಿತ್ತು ತಾವು ಯೋಚನೆ ಮಾಡಿಕೊಳ್ಳಿ ಎಲ್ಲಿ ಜೂಜಿರ್ತದೆಯೋ ಅಲ್ಲಿ ಕುಡ್ತಾ ಇರ್ತದೆ ಕುಡಿತ ಇದ್ದಲ್ಲಿ ವ್ಯಭಿಚಾರವಿರ್ತದೆ ಇದು ಒಂದು ಇಂಡೆಕ್ಸ್ ಮಹಾರಾಣಿಗೆ ಈ ಗತಿ ಆದರೆ ಯಾವ ಸಾಮಾನ್ಯ ಸ್ತ್ರೀ ತಲೆ ಎತ್ತಿಕೊಂಡು ಬಾಳಬೇಕಾಗಿತ್ತು ಇದಕ್ಕೆಲ್ಲ ಒಂದು ಪಾರ್ಟಿ ಕರ್ಣ ನಮ್ಮ ಕರ್ನಾಟಕದವರು ಕರ್ಣನ ಮೇಲೆ ತುಂಬ ವ್ಯಾಮೋಹ ತೋರಿಸ್ತಾರೆ ತಿದ್ದು ಬಿಟ್ಟಿದ್ದಾರೆ ಅವನ ಚರಿತ್ರೆಯನ್ನು ಧರ್ಮಾತ್ಮ ಎಂಬುದಾಗಿ ವೇದವ್ಯಾಸರು ಮಾತ್ರ ಅವನನ್ನು ಕಣ್ಣಿಂದ ನೋಡಿದವರು ಉಳಿದವರು ಯಾರು ನೋಡಿದವರಲ್ಲ ಇದು ಒರಿಜಿನಲ್ ಉಳಿದಿದ್ದು ಫೋರ್ಜರಿ ಇದ್ದು ಚಿತ್ರವನ್ನು ಕೊಡ್ತಾ ಇದ್ದಾರೆ ಹೋಗಿ ಜೊಟ್ಟು ಹಿಡಿದು ದರ ದರ ದರ ಎಂಬುದಾಗಿ ಹೇಳ್ಕೊಂಡು ಬಂದ ಈ ಕಥೆ ಬರೆಯುವ ವ್ಯಾಸರಿಗೆ ಮನಸ್ಸಿಗೆ ದುಃಖವಾಗಿದೆ ಯಾವ ರಾಜಸೋ ಯಾಗದಲ್ಲಿ ಏ ರಾಜಸೋ ಯಾವ ವೃತೆ ಜಲೇನ ಮಹಾಕೃತವು ಮಂತ್ರಭೂತೇನ ಸಿಕ್ತ ಕೃಷ್ಣನೇ ತನ್ನ ಪಾಂಚಜನ್ಯದಿಂದ ಅಭಿಷೇಕ ಮಾಡಿದ್ದ ಯಾಗಾವಸಾನ ಕಾಲದಲ್ಲಿ ಅವಭೃತ ಸ್ನಾನವನ್ನು ಮಂತ್ರೋಕ್ತವಾದ ತೀರ್ಥಗಳಿಂದ ಅಭಿಷೇಕ ಮಾಡಿದ್ದರೋ ಅಷ್ಟು ಪವಿತ್ರವಾದ ಪದಾರ್ಥವನ್ನು ಈ ದುಷ್ಟ ತನ್ನ ಎಂಜಲುಗೈಯಿಂದ ಮುಟ್ಟಿದ್ದಾನೆ ಅಂದರೆ ಪವಿತ್ರತೆ ಎಂಬುದಕ್ಕೆ ಏನರ್ಥ ಜೀವನದಲ್ಲಿ ದೇವರ ಮೂರ್ತಿಗಳನ್ನು ಕಲ್ಲು ಅಂತ ನೋಡುವವನಿಗೆ ಗಂಗಾ ತೀರ್ಥವನ್ನು ಎಚ್ರುವಂತ ಅಂತ ನೋಡುವವನಿಗೆ ತಾಯಿ ಎಂಬ ಪೂಜ್ಯ ವಸ್ತುವನ್ನು ರಕ್ತ ಮಾಂಸದ ಮುದ್ದೆ ಅಂತ ಹದ್ದಿನಂತೆ ನೋಡುವವನಿಗೆ ಈ ಪವಿತ್ರತೆ ಎಂಬ ಭಾವನೆಯನ್ನು ಎಲ್ಲಿ ಕಲಿಸ್ತೀರಿ ಯಾವ ಸಮಾಜದಲ್ಲಿ ಪವಿತ್ರತೆ ಹೋಲಿನೆಸ್ ಪೈಟಿ ಪವಿತ್ರ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳ ನಾಂಚ ಮಂಗಳ ಪರಮಾತ್ಮನಿಗೆ ಪವಿತ್ರ ಅಂತ ಹೇಳ್ತೇವೆ ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲ ಜಗತ್ತನ್ನು ಪವಿತ್ರಗೊಳಿಸುವ ವಸ್ತುಗಳಲ್ಲಿ ನಂಬಿಕೆ ಇಲ್ಲ ಅವರೆಲ್ಲ ದುಶಾಸ್ತ್ರರಂತಾಗ್ತಾರೆ ಅಂಥವರೇ ತುಂಬಿರ್ತಕ್ಕಂಥ ರಾಷ್ಟ್ರ ಹೇಗೆ ಮುಂದಕ್ಕೆ ಬರ್ತದೆ ದೇವರಿಲ್ಲದೆ ಹೇಗೆ ಬದುಕ್ತೇವೆ ಅನೇಕ ಇಂಥ ದ್ವಂದ್ವಗಳನ್ನು ಧ್ವನಿಗಳಲ್ಲಿ ಎಬ್ಬಿಸಿದ್ದಾರೆ ಸತಾಂ ಪರಾಕೃಷ್ಯ ಸಭಾ ಸಮೀಪಂ ದ್ರೌಪದಿ ಅಂತಃಪುರದಿಂದ ಹಿಡಿದು ಜೂಜು ನಡೀತಾ ಇದ್ದ ಜೂಜನ ಕಟ್ಟೆಯವರೆಗೆ ಒಂದೇ ಸಮ ದರ ದರ ದರ ದರ ಎಳ್ಕೊಂಡು ಬಂದಿದ್ದಾರೆ ಅವಳ ಪವಿತ್ರವಾದ ಮುಡಿಯನ್ನು ಮುಟ್ಟಿದ್ದು ಮಾತ್ರವಲ್ಲ ಒಂಟಿ ವಸ್ತ್ರ ಹುಟ್ಟಿದ್ದಾಳೆ ಆ ನೆರಿಗೆ ಗಂಟು ಭದ್ರವಾಗಿಲ್ಲ ಪದೇ ಪದೇ ಕೈ ಕಾಲು ತೊಳ್ಕೊಳ್ಳೋಕೆ ಹೋಗಬೇಕು ಅದು ಬಿಚ್ಚು ಹೋಗೋ ಪರಿಸ್ಥಿತಿ ಒಂದು ಕೈಯಲ್ಲಿ ನಿರಿಗೆ ಗಂಟನ್ನು ಹಿಡಿದಿದ್ದಾಳೆ ಸೀರೆ ನಿರಿಗೆಯನ್ನು ಇನ್ನೊಂದು ಕೈಲಿ ಬಿಡಿಸುವುದಕ್ಕೆ ಹೋಗ್ತಾ ಇದ್ದಾಳೆ ಮೇಲೆ ನಿಸರ್ಗುಜಾರ್ತಾ ಇದೆ ನಡುಬೀದಿಯಲ್ಲಿರುವವರೆಲ್ಲ ಜನ ನೋಡ್ತಾ ಇದ್ದಾರೆ ಅಂತಃಪುರದ ಸ್ತ್ರೀಯರಲ್ಲೂ ಬೆದರಿ ಬೆಕ್ಕ ಸೊಂಬೆರಗಾಗಿ ನಿಂತಿದ್ದಾರೆ ಏನು ನಡೀತು ಏನು ನಡೀತು ಎಂಬುದಾಗಿ ಬಿಡೋ ಬಿಡೋ ಬಿಡೋ ಅಂತ ಕೊಳೋ ಕೊಳೋ ಅಂತ ಅಳ್ತಾ ಅಳ್ತಾ ಹೋಗ್ತಾ ಇದ್ದಾಳೆ ಆ ಸಮಯದಲ್ಲಿ ತಂದೆ ಹತ್ರ ಇಲ್ಲ ಅಣ್ಣ ಹತ್ರ ಇಲ್ಲ ತಮ್ಮ ಹತ್ರ ಇಲ್ಲ ಹತ್ತಿರದಲ್ಲಿದ್ದವರು ಗಂಡಂದರು ಮಾತ್ರ ಪತಿಗಳ ಇವರಿದ್ದರೇನು ಸತಿಯ ಭಂಗ ಕೊದಗಲಿಲ್ಲ ನಿಮಗೆ ಹೇ ಕತೆ ಹೇಳುವುದು ಕಷ್ಟವಾಗುತ್ತೆ ಇಂಥ ಸ್ಥಿತಿ ಲೋಕದಲ್ಲಿ ಯಾರಿಗೂ ಬರಬಾರದು ದುಶ್ಯಾಸನೋ ನಾಥವತಿ ಮನಾಥವತಿ ಗಂಡಂದ್ರಿದ್ರು ನಾಥವತಿ ಅನಾಥವತಿ ಒಬ್ಬ ವಿಧವಾ ಸ್ತ್ರೀಗೂ ಈ ಸ್ಥಿತಿ ಬರಬಾರದು ಹೇಳೋರು ಕೇಳೋರಿದ್ದರೂ ಅವಳಿಗೆ ಈ ಸ್ಥಿತಿ ಹರಾಜ್ ಚಕರು ಚಕರ್ಷವಾಯು ಕದಲೀಮಿ ವಾರ್ತಾ ಬಿರುಗಾಳಿ ಯಾವುದದ್ದು ನಿಮ್ಮ ಮನೆ ತೋಟದಲ್ಲಿ ಪಾತಿಯಲ್ಲಿ ಭದ್ರವಾಗಿದ್ದ ಬಾಳೆ ಗಿಡವನ್ನು ಕೊಚ್ಚಿಕೊಂಡು ಹೋಗುವಂತೆ ಸಾ ಕೃಷ್ಯಮಾಣ ನಮಿತಾಂಗ ಯಷ್ಟಿ ರಜಸ್ವಲಾಸ್ಮಿ ಅದನ್ನು ಗಟ್ಟಿಯಾಗಿ ಹೇಳುವಾಗಿಲ್ಲ ಅವನು ಎಷ್ಟಾದರೂ ಭಾವಮೈದ ಅಂತ ಅವನನ್ನು ಕ್ಷಮಿಸಿ ಕರಸ್ಪರ್ಶವನ್ನು ಅವನ ಕಿವಿಯಲ್ಲಿ ಮೇಲೆ ಮೇಲೆ ಹೇಳ್ತಾ ಇದ್ದಾಳೆ ಲೇ ನಾನು ಮುಟ್ಟಾಗಿದ್ದೇನು ಕಾಣು ರಜಸ್ವರೆಯಾಗಿದ್ದೇನೆ ಋತುಮತಿಯಾಗಿದ್ದೇನಪ್ಪ ಇನ್ನು ಕಾಳಿಗೆ ಬೀಳ್ತೇನೆ ಗೋಗರಿತಾ ಇದ್ದೇನೆ ದಯವಿಟ್ಟು ಬಿಟ್ಟುಬಿಡು ಬಿಟ್ಟುಬಿಡು ಅಂತ ಕೇಳ್ತಾ ಇರುವಾಗ ಏಕಂಚ ಮಮ ಮಂದ ಬುದ್ಧೇಹೇ ಹುಟ್ಟಿರೋದು ಒಂದೇ ವಸ್ತ್ರ ಕಾಣೋ ನಾನು ಸಭಾಂ ನೇತು ನಾರ್ಹಸಿ ಮಾಮನಾರ್ಯ ಅಯ್ಯ ಅನಾರ್ಯನೇ ನಾಗರಿಕತೆ ಇಲ್ಲದೆ ಇದ್ದವನೇ ನನ್ನನ್ನು ಹೀಗೆ ಅಳ್ಕೊಂಡು ಹೋಗ್ತಕ್ಕದ್ದಲ್ಲ ಅಂದಾಗ ತಥೋಬ್ರವೀತಾಂ ಪ್ರಥಮಂ ನಿಗೃಹ್ಯ ಕೇಶೇಶು ಕೃಷ್ಣೇಶು ತದಾಸ ಕೃಷ್ಣ ಅದಕ್ಕೆ ಅವನೇನು ಬೆಲೆಯನ್ನೇ ಕೊಡಲಿಲ್ಲ ಅತ್ತಿಗೆ ಮಾತಿಗೆ ಸಂಬಂಧ ಎಲ್ಲಿ ಬಂತ್ರಿ ಅತ್ತಿಗೆ ಭಾವಿದ ಅಣ್ಣ ತಮ್ಮ ಇದೆಲ್ಲ ಮೌಲ್ಯಗಳೆಂಬುವು ಇದು ಸಂಸ್ಕಾರ ಮನುಷ್ಯನ ಸಮಾಜ ಮೇಲೆ ಬೆಳೆಯುವುದಕ್ಕೆ ಪೂರ್ವಿಕರು ಏರ್ಪಡಿಸಿಕೊಟ್ಟಂಥ ಮೌಲ್ಯಗಳು ಮೌಲ್ಯಾಧಾರಿತವಾದ ಸಮಾಜ ಮೌಲ್ಯಾಧಾರಿತವಾದ ಕುಟುಂಬ ಮೌಲ್ಯವನ್ನು ಬಿಟ್ಟರೆ ಪಶುಗಳಂತಾಗ್ತೇವೆ ಎಷ್ಟೋ ಸಲ ಪಶುಗಳಿಗೂ ತಮ್ಮ ಕರುಗಳ ಮೇಲೆ ಪ್ರೀತಿ ಉಂಟು ಹುಲಿಗೂ ತನ್ನ ಹುಲಿ ಮರಿ ಮೇಲೆ ಪ್ರೀತಿ ಇರ್ತದೆ ಪ್ರಕೃತಿ ಸಿದ್ಧವಾದದ್ದು ಈ ಸಂಬಂಧವೆಂಬುದು ಇದು ಕನ್ವೆನ್ಷನ್ ಕಸ್ಟಮ್ ಅಲ್ಲ ಮನುಷ್ಯರು ಮಾಡಿಕೊಂಡ ಕಾವಿನೆಂಟ್ ಅಲ್ಲ ಮೌಲ್ಯಗಳೆಂಬುವು ಕೃತಕವಲ್ಲ ಅಂತಹ ಮೌಲ್ಯಗಳಿಂದೆಲ್ಲ ಬದಿಗೊತ್ತಿ ದರ ದರ ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ ಅವಳು ಮಾತಿಗೆ ಏನು ಬೆಲೆ ಕೊಡಲಿಲ್ಲ ಆಗ ಯೋಚನೆ ಮಾಡ್ತಾಳೆ ದ್ರೌಪದಿ ಯಾರು ಕಾಪಾಡ್ತಾರೋ ನನ್ನನ್ನು ಕಾಪಾಡ್ತಾರೆ ಕೃಷ್ಣಂಚ ಜಿಷ್ಣುಂಚ ಹರಿಂ ನರಂಚ ತ್ರಾಣಾಯ ವಿಕ್ರೋಶ ಯಾಜ್ಞಸೇನಿ ಹೇ ಕೃಷ್ಣ ಹೇ ಜಿಷ್ಣು ಹೇ ವಿಷ್ಣು ಶ್ರೀಹರಿ ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ದಾಳೆ ದುಶಾಸನ ಅವಳು ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಏನಂದೆ ರಜಸ್ವಲಿ ಆಗಿದ್ದೇನೆ ಅಂತ ಹೇಳಿದೆಲ್ಲ ರಜಸ್ವಲಾವಾ ಭವ ಯಾಜ್ಞಸೇನಿ ಏಕಾಂಬರವಾಪಿ ಅಥವಾ ವಿವಸ್ತ್ರ ನಡತೆಗಟ್ಟವಳು ನೀನು ಅಯ್ಯವ್ರು ಗಂಡದನ್ನು ಮಾಡ್ಕೊಂಡಿದ್ದಾರೆ ನಿನಗೆ ಬಟ್ಟೆ ಬೇರೆ ಕೇಡು ನೀನು ಆದರೂ ಅಷ್ಟೇ ಏಕಾಂಬರಿಯಾದರೂ ಅಷ್ಟೇ ರಜಸ್ವಲೆ ಅಂತ ಬೇರೆ ಹೇಳ್ತಾ ಇದ್ದಾಳೆ ಅದು ತಗೊಂಡು ನನಗಾಗಬೇಕಾದ್ದೇನು ದ್ಯೋತೇಜಿತ ಚಾಸಿಕೃತ ಹಸಿ ದಾಸೀದಾಸೀಶು ವಾಸಶ್ಚ ಯಥೋಪಜೋಷಂ ದಾಸಿಯರಿಗೆ ಬಟ್ಟೆ ಉಟ್ಕೊಳ್ಳುವ ಅಧಿಕಾರವೂ ಇಲ್ಲ ಯಜಮಾನರು ಅವಕಾಶ ಕೊಟ್ಟರೆ ಉಟ್ಕೋಬೇಕು ಇಲ್ದಿದ್ರೆಲ್ಲ ಮುಚ್ಚು ಬಾಯಣ್ಣ ಎಂಬುದಾಗಿ ಹೇಳಿ ಹೇಳಿಕೊಂಡು ಬರ್ತಾ ಇದ್ದಾನೆ ವೈಶಂಪಾಯಂದ್ರಿ ಕಥೆ ಹೇಳೋದು ಕಷ್ಟವಾಗಿದೆ ಪ್ರಕೀರ್ಣ ಕೇಶಿ ಅರ್ಧ ವಸ್ತ್ರ ಅರ್ಧವಸ್ತ್ರ ಬಿದ್ದು ಹೋಯಿತು ದುಶ್ಯಾಸನೇನ ವ್ಯವಧೂಯಮಾನ ಅದನ್ನು ಎತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಅವನು ಶ್ರೀಮತಿ ಅಮರ್ಷೇಣ ಚ ದಹ್ಯಮಾನ ಶನೈ ವಾಕ್ಯಂ ವಾಚ ಕೃಷ್ಣ ಸಭೆಗೆ ಬಂದು ನಿಂತುಕೊಂಡ್ಲು ಒಂದು ಸೀರೆಯ ಸರಗನ್ನು ಕೈಯಲ್ಲಿ ಭದ್ರವಾಗಿ ಹಿಡಿದಿದ್ದಾನೆ ದುಷ್ಟ ಈ ಚಿತ್ರವನ್ನು ಸಮರ್ಥವಾಗಿ ಯಾರೂ ಬರದಂತೆ ಕಾಣುವುದಿಲ್ಲ ನಾವೆಷ್ಟೋ ಚಿತ್ರಗಳನ್ನು ನೋಡಿದ್ದೇವೆ ಎದೆ ಮೇಲೆ ಸರಗು ಹೊದ್ದಿಸುವ ಸ್ಥಿತಿಯಲ್ಲಿಲ್ಲ ಒಂದು ಕಡೆ ಸೊಂಟಕ್ಕೆ ಮಾತ್ರ ಸುತ್ತಿಕೊಂಡಿದೆ ವಸ್ತ್ರ ಇನ್ನೊಂದು ಅವನ ಕೈಯಲ್ಲಿದೆ ಅಯ್ಯೋ ಇಷ್ಟೆಲ್ಲ ಸಭೆಯಲ್ಲಿ ಕೂತಿದ್ದೀರಿ ದೊಡ್ಡವರು ತಿಳಿದವರು ನಿಮ್ಮ ಕೈ ಮುಗಿದು ಕೇಳ್ತೇನೆ ಇಮೇ ಉಪನೀತ ಶಾಸ್ತ್ರ ಭೀಷ್ಮರೇ ದ್ರೋಣರೇ ದೊಡ್ಡವರೇ ನೀವೆಲ್ಲ ಶಾಸ್ತ್ರ ಕಲಿತಿದ್ದೀರಿ ಕ್ರಿಯಾವಂತಹ ಶಾಸ್ತ್ರ ಕಲಿತಿರೋದು ಮಾತ್ರವಲ್ಲ ಆಚರಣೆಯಲ್ಲೂ ತಂದಿದ್ದೀರಿ ಎಷ್ಟೋ ಜನ ನೀವು ಸರ್ವ ಏವೇಂದ್ರ ಕಲ್ಪಾಹ ಇಂದ್ರನಂತಿದ್ದೀರಿ ತೇಜಸ್ವಿಗಳಾಗಿ ಗುರುಸ್ಥಾನ ಗುರವಶ್ಚೈವ ಸರ್ವೇ ನನಗೆ ಮಾವ ಪಾಂಡು ಮಹಾರಾಜ ಸತ್ತು ಹೋದರೂ ಆ ಸ್ಥಾನದಲ್ಲಿದ್ದೀರಿ ಮಹಾರಾಜ ಧೃತರಾಷ್ಟ್ರು ಗುರುಸ್ಥಾನದಲ್ಲಿದ್ದೀರಿ ದ್ರೋಣಾಚಾರ್ಯರೇ ಭೀಷ್ಮಾಚಾರ್ಯರೇ ತೇಷಾಮಗ್ರಹೇ ನೋತ್ಸಹೇ ಸ್ಥಾತುಮೇವಂ ಸಭೆಯಲ್ಲಿ ಎದೆಯನ್ನು ತೋರಿಸಿಕೊಂಡು ಈಗ ನಾನು ನಿಂತುಕೊಳ್ಳುವುದು ಸರಿಯಲ್ಲ ಆದ್ದರಿಂದ ನೃಶಂಸ ಕರ್ಮನ್ನೇ ವೃತ್ತ ಇಲ್ಲಿದ್ದಾನೆ ಈ ಪಾಪಿ ಕರುಣೆ ಇಲ್ಲದೆ ಇದ್ದವನು ನನ್ನ ಈ ಸ್ಥಿತಿಗೆ ತಂದು ಬಿಟ್ಟಿದ್ದಾನೆ ಅಯ್ಯೋ ನನ್ನ ಬತ್ತೆ ಅಟ್ಲೆ ಬಿಚ್ಚುತ್ತಾ ಇದ್ದಾನೆ ಮಾಮ ವಿವಸ್ತ್ರ ಕುರುಮಾ ವಿಕಾರುಷಿ ಇಲ್ಲ ಪಾಪಿ ಬಟ್ಟೆಯನ್ನು ಬಿಚ್ಚಬೇಡ ಕಾಣೋ ಮರ್ಷಿಯೇಯು ತವ ರಾಜಪುತ್ರ ನನ್ನ ಯಜಮಾನರು ನಿನ್ನನ್ನು ಕ್ಷಮೆ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಲೆ ತಗ್ಗಿಸಿ ಕೂತಿದ್ದಾರೆ ಅಂತ ವಿಡಂಬನೆ ಧರ್ಮೇ ಸ್ಥಿತೋ ಧರ್ಮಸುತೋ ಮಹಾತ್ಮ ನನ್ನ ಯಜಮಾನ ಮಾತಾಡ್ತಾ ಇಲ್ಲ ಅವನು ಧರ್ಮವನ್ನು ಬಿಟ್ಟು ಹೋಗುವನಲ್ಲ ಧರ್ಮಶ್ಚ ಸೂಕ್ಷ್ಮ ನಿಪುಣೋಪಲಕ್ಷ ಇಲ್ಲಿ ಅಡಗಿರುವಂಥ ಧರ್ಮವಾದದ್ದು ತುಂಬ ನಿಪುಣವಾದ ಪಂಡಿತರು ಮಾತ್ರ ಬಿಡಿಸಬಲ್ಲರು ವಾಚಾಭಿಭರ್ತು ಪರಮಾಣು ಮಾತ್ರ ಇಚ್ಛಾಮಿ ದೋಷಂ ನನ್ನ ಯಜಮಾನ ನನ್ನ ಇಟ್ಟಿದ್ದು ತಪ್ಪು ಅಂತ ನಾನು ಹೇಳುವುದಕ್ಕೆ ಹೊರಟಿಲ್ಲ ಒಂದು ಪರಮಾಣು ಮಾತ್ರದಲ್ಲಿಯೂ ಗಂಡಂದರಲ್ಲಿ ನಾನು ತಪ್ಪನ್ನು ಎಣಿಸೋದಿಲ್ಲ ನಿಜವಾಗಿಯೇ ತಿಳ್ಕೋಬೇಕು ಅಂತ ಆಶೆಪಟ್ಟಿದ್ದೇನೆ ನನ್ನ ಯಜಮಾನ ತನ್ನನ್ನು ತಾನು ಸೋತುಕೊಂಡ ಮೇಲೆ ನನ್ನನ್ನು ಇಟ್ಟದ್ದು ಸರಿ ಎಂಬ ಒಂದು ಸಣ್ಣ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟುಬಿಡಿ ಉತ್ತರ ಕೊಡದೇ ಇದ್ದರೆ ವಂಶ ಹಾಳಾಗುತ್ತೆ ದಯವಿಟ್ಟು ಹೇಳಿ ದರ್ ದಯವಿಟ್ಟು ಹೇಳಿ ಒಂದೇ ಸಮಯ ಕೇಳ್ತಾ ಇದ್ದಾಳೆ ದುಃಶಾಸನಶ್ಚಾಪಿ ಸಮೀಕ್ಷೆ ಕೃಷ್ಣಾಮ ವೇಕ್ಷಮಾನ ಕೃಪಣಾನ್ ಪತಿಂಸ್ತಾನ್ ದುಃಶಾಸನ ನೋಡಿದ ದ್ರೌಪದಿಯ ಕಣ್ಣು ದೃಷ್ಟಿ ಪಂಚಪಾಂಡವರ ಮೇಲೆ ಓಡಾಡ್ತಾ ಇದೆ ಧರ್ಮರಾಜನ್ ನೋಡ್ತಾಳೆ ಭೀಮನ್ ನೋಡ್ತಾಳೆ ಅರ್ಜುನನ ಕುಲ ಸಹದೇವರನ್ನು ಮತ್ತೆ ಆ ಕಡೆಯಿಂದ ಈ ಕಡೆ ಹಾರ್ಮೋನಿಯಂ ಬಾರಿಸಿದ ಹಾಗೆ ಅದನ್ನು ನೋಡಿ ಮೀಸೆ ತಿರುವಿದ ಆಹಾ ಎಂಥ ಕೆಟ್ಟ ಸ್ಥಿತಿಗೆ ತಂದುಬಿಟ್ಟೆ ಇದು ನಮ್ಮ ಯಶಸ್ಸು ಎಂಬುದಾಗಿ ತಿಳ್ಕೊಂಡ ಈ ಭ್ರಷ್ಟ ಪ್ರಾಣ ಇದು ಅವಕಾಶ ಅಂತ ತಿಳ್ಕೊಳ್ಳಿಲ್ಲ ಅವಸಾನವನ್ನು ಯಾವನು ದುಷ್ಟ ತನ್ನ ಅಧಸ್ಥಿತಿಯನ್ನು ಶ್ರೇಷ್ಠ ಎಂಬುದಾಗಿ ಭಾವಿಸ್ತಾ ಇದ್ದಾನೆ ಮೌಲ್ಯ ತಲೆ ಕೆಳಕಾಯಿತು ಕರ್ಣ ಮೇಲೆ ಕೆದ್ದ ಕರ್ಣಸ್ತೂ ತದ್ವಾಕ್ಯಮತೀವ ಹೃಷ್ಟ ದುಶಾಸನ ಏನು ಮಾಡಿದ ದ್ರೌಪದಿ ಹೀನ ಸ್ಥಿತಿಯನ್ನು ನೋಡಿ ಕ ಸಂತೋಷಪಟ್ಟು ಮೀಸೆ ತಿರುವಿದ್ದಲ್ಲದೆ ದ್ರೌಪದಿ ಹತ್ರ ಬಂದು ಒಂದು ಕೈಯಲ್ಲಿ ಸೀರೆ ಸರಗನ್ನು ಹಿಡ್ಕೊಂಡು ದಾಸಿ ದಾಸಿ ದಾಸಿ ತೊತ್ತಿನ ಮಗಳೇ ತೊತ್ತಿನ ಮಗಳೇ ಅಂತ ದ್ರೌಪದಿ ಮುಸುಡಿಯನ್ನು ತೆಗೆಯುವಂತೆ ದಾಸಿ ಎಂಬುದಾಗಿ ಗಟ್ಟಿಯಾಗಿ ಹೇಳಿದ ಬಾಯನ್ನು ಸೀಳಬೇಕು ಬಾಯಿ ಮುಚ್ಚು ಅಂತ ಒಬ್ಬರೂ ಹೇಳಲಿಲ್ಲ ಅವನ ಸಂಬಂಧ ಅಲ್ಲ ಒಂದು ದೃಷ್ಟಿಯಲ್ಲಿ ನೋಡಿದರೆ ಈ ದುರ್ಯೋಧನ ಅವನ ಪರವಾಗಿ ಶಕುನಿ ಆಡಿದವನು ಇವನು ಹಿಗ್ತಾ ಇದ್ದಾನೆ ದಾಸಿ ಅಂತ ಬೈತಾ ಇದ್ದಾನೆ ಸಭೆಯಲ್ಲಿ ಇದು ಜೂಜಿನ ಅಂಗದಲ್ಲಿ ಬರುವುದಿಲ್ಲ ಹಕ್ಕನ್ನು ಕೊಟ್ಟವರು ಯಾರು ಬಾಯಿ ಮುಚ್ಚು ಅಂತ ಒಬ್ಬರು ಹೇಳ್ತಾ ಇಲ್ಲ ಅದನ್ನು ಕೇಳಿ ಕಾರಣ ಹರ್ಷದಿಂದ ಮೇಲೆ ಕೆದ್ದ ಮೇಲೆ ಕೆದ್ದವನು ಹೇಳ್ದ ಮಾಸ ಹಸಂಶ ಶಬ್ದಂ ಗಟ್ಟಿಯಾಗಿ ನಕ್ಕು ಭೇಷ್ ಅಂದ ದುಶಾಸನ ಇದೀಗ ಮಾತು ಇನ್ನು ಮೇಲೆ ದ್ರೌಪದಿ ನಮ್ಮ ದಾಸಿಯಾಗಿದ್ದಾಳೆ ಹೇಳೋ ಇನ್ನೊಂದ್ಸಲ ಹೇಳುವ ಮಾತನ್ನ ಗಾಂಧಾರ ರಾಜ ನೀನು ಹೇಳಯ್ಯ ಗಾಂಧಾರ ರಾಜ ಸುಬಲಸ್ಯ ಪುತ್ರ ತಥೈವ ಅಭ್ಯನಂದತಿ ಶಕುನಿ ಎದ್ದು ನಿಂತ ಚಪ್ಪಾಳೆ ಹಾಕಿದ ದುಶಾಸನ ನೀ ಹೇಳಿದ್ದು ಸರಿ ಇನ್ನು ಮೇಲೆ ದ್ರೌಪದಿ ನಮ್ಮ ವಶವಾಗಿದ್ದಾಳೆ ಅವಳು ದಾಸಿಯಾಗಿ ಹೋಗಿದ್ದಾಳೆ ಪಾಂಡವರೇನು ಮಾಡೋ ಹಾಗಿಲ್ಲ ನಾನು ಕೊಟ್ಟರೆ ಹೇಳಬೇಕು ಇಲ್ದಿರ ಹೇಳೋಕೋದು ಕಾರ್ಯವಿಲ್ಲ ಅಂತ ಹೇಳಿದಾಗಿ ದ್ರೌಪದಿ ಕೈ ಮುಗಿದು ಅಸು ಅಸಮರ್ಥಳಾಗಿ ಭೀಷ್ಮರ ಕಡೆ ದೃಷ್ಟಿಯನ್ನು ಹಾಯಿಸಿ ಮೆಲ್ಲಗೆ ಲಜ್ಜೆಯಿಂದ ಸಂಕೋಚದಿಂದ ಭೀಷ್ಮರನ್ನು ಕೇಳ್ತಾ ಇದ್ದಾಳೆ ಹಿರಿಯರೇ ನೀವು ಹೇಳಿ ಇವರೇನು ನನ್ನ ದಾಸಿ ಅಂತ ಬೈತಾ ಇದ್ದಾಳೆ ನಾನು ದಾಸಿ ನನ್ನನ್ನು ಧರ್ಮರಾಜ ಜೋಜಿಗೆ ಒಡ್ಡಬಹುದೇ ಮೊದಲನೇ ಪ್ರಶ್ನೆ ಒಂದು ವೇಳೆ ಒಡ್ಡಿದೆ ಆದರೆ ತನ್ನನ್ನು ತಾನು ಒಡ್ಡಿ ಸೋತ ಮೇಲೆ ನನ್ನನ್ನು ಒಡ್ಡುವುದಕ್ಕೆ ಕಾರ್ಯವಿದೆಯೇ ದಯವಿಟ್ಟು ನಿರ್ಣಯವನ್ನೇ ಕೊಡಿ ಅಂತ ಹೇಳಿದಾಗ ಭೀಷ್ಮ ಒಂದು ಅಡ್ಡ ಮಾತನ್ನು ಹೇಳ್ತಾನೆ ಇದು ನಂಬುವುದು ಕಷ್ಟ ಈಗ ಮಹಾಭಾರತದಲ್ಲಿ ನಮ್ಮ ಪುಸ್ತಕಗಳಲ್ಲೆಲ್ಲ ಮಹಾಭಾರತ ಪಾತ್ರ ಪ್ರಪಂಚಗಳು ಎತ್ತಿ ತೋರಿಸಿದ್ದೇನೆ ವಿದ್ವಾಂಸರು ಗಮನಿಸಬೇಕಾದ ಮಾತು ನ ಧರ್ಮ ಸೂಕ್ಷ್ಮತೆ ಸುಭಗೆ ವಿವೇಕ್ತು ಶಕ್ನೋಮಿ ತೇ ಪ್ರಶ್ನಮಿಮಂ ಯಥಾವತಿ ಅಸ್ವಾಮಿ ಅಶಕ್ತ ಪಣಿತು ಪರಸ್ವಂ ಸ್ತ್ರೀಯಾಶ್ಚ ಭರ್ತು ವಶತಾಂ ಸಮೀಕ್ಷ ಪುಟ್ಟ ಶ್ಲೋಕ ಇದರ ಎರಡು ಪಾದದಲ್ಲಿ ಮೊದಲನೇ ಪಾದದಲ್ಲಿ ಸುಮಾರಾಗಿ ಹೇಳಿದ ನ ಧರ್ಮ ಸೌಕ್ಷ್ಮ್ಯಾತ್ ಶುಭಗೆ ವಿವೇಕ್ತು ಉತ್ತಮ ಕಾಲದಲ್ಲಿ ಹುಟ್ಟಿದವಳೇ ಒಂದು ಕಾಲದಲ್ಲಿ ರಾಣಿಯಾಗಿದ್ದವಳೆ ಒಳ್ಳೆಯ ಚಾರಿತ್ರವುಳ್ಳವಳೆ ಸೌಭಾಗ್ಯವತಿಯೇ ದ್ರೌಪದಿ ತಾಯಿ ಇಲ್ಲಿ ತುಂಬ ಸೂಕ್ಷ್ಮ ಧರ್ಮ ಅಡಿಗಿರೋಣದ್ರಿಂದ ಆ ಧರ್ಮ ಸೂಕ್ಷ್ಮವನ್ನು ಬಿಡಿಸಿ ಹೇಳುವುದಕ್ಕೆ ನನಗೆ ಶಕ್ತಿ ಇಲ್ಲ ನ ದೌರ್ ಧರ್ಮ ಸೌಕ್ಷ್ಮಾತ್ ಬಗೆ ವಿವೇಕ್ತು ಶಕ್ನೋಮಿ ವಿವೇಚನೆ ಮಾಡಿ ಗೋಚರ ಎಳೆ ಬಿಡಿಸೋದಕ್ಕೆ ನನಗೆ ಆಗ್ತಾಯಿಲ್ಲ ಪ್ರಶ್ನೆ ಮೇಮಂ ಯಥಾವತ್ ನೀನು ಬಯಸುವ ರೀತಿಯಲ್ಲಿ ಬಿಡಿಸುವುದಕ್ಕೆ ನನಗಾಗಲಿಲ್ಲ ಅಂತ ಹೇಳಿದ ಅಷ್ಟಕ್ಕೆ ಬಿಟ್ಟಿದ್ದೆ ಚೆನ್ನಾಗಿತ್ತು ಆದರೆ ಮುಂದಕ್ಕೆ ಇನ್ನೊಂದು ಅರ್ಧ ಮಾತನ್ನು ಹೇಳ್ತಾನೆ ಅಸ್ವಾಮಿ ಅಶಕ್ತ ಪಣಿತುಂ ಪರಸ್ವಂ ಒಂದು ವೇಳೆ ನಿನ್ನ ಯಜಮಾನ ಧರ್ಮರಾಜನಿಗೆ ನಿನ್ನನ್ನು ಒಡ್ಡುವ ಕಾಲದಲ್ಲಿ ಅವನಿಗೆ ನಿನ್ನ ಮೇಲೆ ಅಧಿಕಾರ ಈ ಚಲಾವಣೆ ಮಾಡಿ ಪತ್ನಿಯನ್ನು ಒಡ್ಡುವ ಅಧಿಕಾರ ಇಲ್ಲದೆ ಇದ್ದರೆ ಅವನು ಒಡ್ಡುತ್ತಾ ಇರಲಿಲ್ಲ ಅಂದರೆ ಅವನಿಗೆ ಅಧಿಕಾರವಿದೆ ಒಡ್ಡಿದ್ದು ಸರಿ ಯಾತಿಕೆ ಅಂತ ಕೇಳಿದರೆ ಅರ್ಧೋವ ಆತ್ಮನಃ ಯತ್ ಪತ್ನಿ ಆ ವೇದವಾಕ್ಯತಿ ಕೊಡ್ತಾನೆ ಪ್ರಮಾಣ ಎಂಥ ಆಪತ್ಕಾಲದಲ್ಲಿಯೂ ಪತ್ನಿಯಾದವಳು ಪತಿಯ ಅರ್ಧ ಭಾಗ ಆತ್ಮದ ಅರ್ಧ ಭಾಗ ಬೆಟರ್ ಹಾಫ್ ಅಂತ ಹೇಳ್ತೇವೆ ಒಂದು ಆತ್ಮದ ಅರ್ಧ ಭಾಗ ಇಟ್ಟಿದ್ದ ಸೋತ್ಕೊಂಡ ಇನ್ನೊಂದು ಅರ್ಧ ಭಾಗವನ್ನಿಟ್ಟ ಅವನಿಗೆ ಅಧಿಕಾರ ಇದೆ ಅಂತ ಕಾಣುತ್ತೇವೆ ಅದು ಪ್ರಕಾರ ನೋಡಿದರೆ ಇಷ್ಟು ಹೇಳ್ದ ಆದರೆ ಹೇಳೋಕೆ ನಂಗೆ ಶಕ್ತಿ ಇಲ್ಲ ಅಂತಾನೆ ಪೀಠಿಗೆ ನೋಡಿದರೆ ಶಕ್ತಿ ಈ ಮಾತನ್ನು ಯಾತಕ್ಕೆ ಹೇಳ್ದ ಇದು ಕೌರವ ಪಾಳ್ಯಕ್ಕೆ ಒಂದು ವೇದವಾಕ್ಯ ಪ್ರಮಾಣವನ್ನು ಎತ್ತಿಕೊಟ್ಟು ಧರ್ಮರಾಜ ದ್ರೌಪದಿಯನ್ನು ಒಡ್ಡಿದ್ದು ಸರಿ ಅಂತ ಕಾಣುವ ಹಾಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡುವಂತಾಯಿತು ಆಮೇಲೆ ಹೇಳ್ತಾನೆ ಗೋಜಲು ಇನ್ನಷ್ಟು ಗೋಜಲು ಮಾಡ್ತಾನೆ ಉಕ್ತಂ ಜಿತೋಸ್ಮೀತಿ ಚ ಪಾಂಡವೇನ ನಿನ್ನ ಗಂಡನನ್ನು ಕೇಳಿದರೆ ತಾನು ತನ್ನನ್ನು ಸೋತುಕೊಂಡಿದ್ದು ನಿಜ ಅಂತ ಹೇಳ್ತಾನೆ ತಸ್ಮಾನ್ನ ಶಕ್ನೋಮಿ ವಿವೇಕ್ತು ಮೇತತಿ ಬಿಡಿಸೋದಕ್ಕೆ ನನಗೆ ಶಕ್ತಿ ಇಲ್ಲ ಅವನೇ ಸೋತ ಮೇಲೆ ನಿನ್ನೆ ಇಡುವುದಕ್ಕೆ ಒಂದು ದೃಷ್ಟಿಯಿಂದ ಅಧಿಕಾರವಿಲ್ಲ ವೇದ ಪ್ರಕಾರ ನೋಡಿದರೆ ಆತ್ಮದ ಅರ್ಧ ಭಾಗವಾದ ನಿನ್ನನ್ನು ಒಡ್ಡುವುದಕ್ಕೆ ಅಧಿಕಾರ ಉಂಟು ಜ್ಯೂತೆ ಅದ್ವಿತೀಯ ಶಕುನಿಹೀನರೇಶು ತನ್ನ ಇಚ್ಛೆಯಿಂದ ಆಡಿದ್ದಾನೆ ಶಕುನಿ ಜನಲಿ ಅವನಿಗೆ ಶಾಸ್ತ್ರ ಗೀತ್ರ ಗೊತ್ತಿಲ್ಲ ಆಡ್ತಾನೆ ಗೆಲ್ತಾನೆ ಅವನು ಸೋಲೆಂಬುದೇ ಗೊತ್ತಿಲ್ಲ ಕುಂತಿ ಸುತಸ್ಥೆ ನನ್ನ ಶ್ರೇಷ್ಠ ಕಾಮ ಧರ್ಮರಾಜ ತನ್ನ ಈಚೆಯನ್ನೆಲ್ಲ ಕಳ್ಕೊಂಡು ಬಿಟ್ಟ ನಮ್ಮನ್ಯತೆ ತಾಮ್ ನಿಕೃತಿಂ ಯುಧಿಷ್ಠಿರ ನಿನ್ನನ್ನಿಟ್ಟು ಸೋತದ್ದು ತಪ್ಪಾಗಿದ್ದ ಪಕ್ಷದಲ್ಲಿ ಯುಧಿಷ್ಠ ಇದು ತಪ್ಪು ಅಂತ ಹೇಳಬೇಕಾಗಿತ್ತು ಆದರೂ ಒಪ್ಪಿಕೊಂಡಿದ್ದಾನೆ ಅವನೇ ಒಪ್ಪಿಕೊಂಡ ಮೇಲೆ ತಸ್ಮಾನ್ನತೆ ಪ್ರಶ್ನಮಿಮಂ ಬ್ರವೀಮಿ ನಿನ್ನ ಪ್ರಶ್ನೆಗೆ ನಾನು ಹೇಗಮ್ಮ ಉತ್ತರ ಕೊಡಲಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳುವುದರಲ್ಲಿಯೇ ಎಡವಿ ದ್ರೌಪದಿಯನ್ನು ಇಟ್ಟಿದ್ದು ಸರಿ ಅನ್ನೋ ಅರ್ಥದಲ್ಲಿ ಒಂದು ಮಾತನಾಡಿಬಿಡ್ತಾನೆ ಭೀಷ್ಮ ಇದೊಂದು ಆಡದೇ ಇದ್ರೆ ಚೆನ್ನಾಗಿತ್ತೋ ಏನು ಕಥೆಯೋ ಇಲ್ಲಿ ಅನೇಕ ಗೋಚರಗಳು ಕೂತ್ಕೊಂಡಿವೆ ಸ್ವಲ್ಪವೇ ಕಾಲದಲ್ಲಿ ವಿವರಿಸೋದು ಕಷ್ಟ ಪಿಳ್ಳು ಸ್ವಾಮಿಗಳು ಶ್ರೀವಚನ ಭೂಷಣ ಎಂಬುವ ತಮಿಳು ಗ್ರಂಥದಲ್ಲಿ ಈ ಪ್ರಶ್ನೆಯನ್ನು ನೆಬ್ಬಿಸಿದ್ದಾರೆ ಪಾಂಚಾಲಿ ಪರಿಭವವನ್ನು ಕಣ್ಣಿಂದ ಕಾಣ್ತಾ ಕೂತಿದ್ದಿದ್ದು ಕೃಷ್ಣಾಭಿಪ್ರಾಯದಲ್ಲಿ ಭೀಷ್ಮ ದ್ರೋಣಾದಿಗಳು ಮಾಡಿದ ಮೊದಲನೇ ತಪ್ಪು ಒಂದು ಬೀದಿಯಲ್ಲಿ ಹೋಗ್ತಾ ಇರ್ತೀರಿ ಒಂದು ಸಣ್ಣ ಮಗುವನ್ನು ಯಾರೋ ಕೀಟ್ಲ ಮಾಡ್ತಾ ಇರ್ತಾರೆ ನಿಮಗದು ಸಂಬಂಧವಿಲ್ಲ ಆದರೆ ಆ ಮಗು ನಿಸ್ಸಹಾಯಕವಾಗಳುವಾಗ ಅದರ ಸಹಾಯಕ್ಕೆ ಹೋಗಬೇಕಾದ ನಿಮ್ಮ ಕರ್ತವ್ಯ ಆ ದುಷ್ಟ ಬಲಿಷ್ಠ ನಿಮ್ಮೇಲರಿಗೆ ಬರ್ತಾನೆ ಅಂತ ಭಯ ಇದ್ದರೆ ಆ ಬೀದಿಯನ್ನು ಬಿಟ್ಟು ಇನ್ನೊಂದು ಕಡೆಯಾದರೂ ಹೋಗಬೇಕು ಆ ಜಾಗದಲ್ಲಿರಬಾರ್ದು ಅನ್ಯಾಯವನ್ನು ನೋಡ್ತಾ ಕೂತ್ಕೊಳ್ಳಬಾರದು ಪೂರ್ತ ನೋಡ್ತಾ ಕೂತಿದ್ದ ದ್ರೌಪದಿ ಅಪಮಾನವನ್ನು ಭೀಷ್ಮ ದ್ರೋಣ ಎಲ್ಲರೂ ಕಣ್ಣಿಂದ ಕಾಣ್ತಾ ಕೂತಿದ್ರು ಅಂಥವರನ್ನು ಅವತ್ತೇ ಕೃಷ್ಣ ಮನಸ್ಸಲ್ಲಿ ಬುಕ್ ಮಾಡಿದ ಇವರು ಶತ್ರುಗಳು ಧರ್ಮಶತ್ರುಗಳು ನಿಗ್ರಹ ಮಾಡಬೇಕು ಎಂಬುದಾಗಿ ಅದಕ್ಕೆ ಭಗವದ್ಗೀತೆಯಲ್ಲಿ ಮಯೇ ವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಹನ್ನೊಂದನೇ ಅಧ್ಯಾಯದಲ್ಲಿ ಇವರೆಲ್ಲ ಧರ್ಮದ ಶತ್ರುಗಳು ತಾಯಿಗಳು ನಾನು ಅವತ್ತೇ ಕೊಂದು ಹಾಕಿದ್ದೆ ನನ್ನ ಸಂಕಲ್ಪದಲ್ಲಿ ಎಡಗೈಯಿಂದ ಬಾಣ ಬಿಟ್ಟರು ಸಾಯ್ತಾರೆ ಮುಗಿಸು ಎಂಬುದಾಗಿ ಭೀಷ್ಮ ದ್ರೋಣರನ್ನು ಧರ್ಮದ ವಿರುದ್ಧ ಶಕ್ತಿಗಳಲ್ಲಿ ಸೇರಿಸ್ತಾನೆ ಕೃಷ್ಣ ಇದು ಒಂದು ಆದರೆ ಕೃಷ್ಣ ಅಲ್ಲಿಂದಲ್ಲೇ ಯಾತು ಕೊಲ್ಲಿಲ್ಲ ಅಂದರೆ ಇಲ್ಲ ಪಾಂಡವರು ಮಾಡಿದ್ದು ಮಹಾ ತಪ್ಪು ಕೃಷ್ಣ ಭಕ್ತೆ ಅಂತ ನೋಡಲಿಲ್ಲ ಒಬ್ಬ ಪರ್ಪನ್ನಳಿಗೆ ಆಪತ್ತು ಬಂತು ನೋಡಲಿಲ್ಲ ನಮ್ಮ ಹೆಂಡತಿ ಎಂಬ ಪಾಶದ ನೋಡಿದ್ರಲ್ಲ ಕೊಲ್ಲಬೇಕಾಗಿತ್ತು ಆದರೆ ದ್ರೌಪದಿಯ ಬಿಚ್ಚಿದ ಮುಡಿಯನ್ನೇ ಕಾಣಲಾರೆ ಕಣ್ಣಿಂದ ಅಂತ ಹೇಳಿದವನು ದ್ರೌಪದಿ ಕೊರಳಲ್ಲಿ ಮಾಂಗಲ್ಯ ಇಲ್ಲದೆ ಇರುವುದನ್ನು ಕಾಣುವುದಕ್ಕೆ ಇಷ್ಟಪಡ್ತಾನೆ ಪಾಂಚಾಲಿ ಮಾಂಗಲ್ಯಕ್ಕೋಸ್ಕರವಾಗಿ ಪಾಂಡವರನ್ನು ಕ್ಷಮಿಸಿದ ಕೃಷ್ಣ ಅಂತ ಹೇಳುವುದು ಧರ್ಮ ಸೂಕ್ಷ್ಮದ ಒಂದು ಭಾಗ ಇನ್ನು ಸ್ವಲ್ಪ ಮುಂದೆ ಹೋದ ಮೇಲೆ ಭೀಷ್ಮನೇ ತನ್ನ ಮಾತಿಗೆ ತಾನೇ ಒಂದು ವ್ಯಾಖ್ಯಾನವನ್ನು ಹೇಳ್ತಾನೆ ಒಂದು ಸಭೆಯಲ್ಲಿ ಬಲಿಷ್ಠರಾದವರು ದುಷ್ಟರಾದವರು ಏನನ್ನು ಹೇಳಿದರೂ ಅದೇ ಧರ್ಮವಾಗಿ ಬಿಡುತ್ತೆ ನಾನು ಏನು ತೀರ್ಮಾನ ಕೊಟ್ಟಿದ್ದರೂ ದುಷ್ಟರಿಗೆ ಅನುಕೂಲವಾಗ್ತಿತ್ತು ಅದನ್ನು ಸರಿಯಾಗಿ ಉತ್ತರ ಕೊಡೋಕ್ಕಾಗಲಿಲ್ಲ ಅನ್ನೋ ಮಾತನ್ನು ಸ್ವಯಂ ಭೀಷ್ಣಿ ಹೇಳ್ತಾರೆ ಅದನ್ನು ಮುಂದೆ ನೋಡೋಣ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತಥೋ ಜಯಮುದೀರಯೇತಿ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ